Woo! <laughs> ಸಹದೇವೋಪಿ ಗೋಪಾನಾಂ ಕೃತ್ವಾ ವೇಷಮನುತ್ತಮಂ ಭಾಷಾಂಚೈಷಾಂ ಸಮಾಸ್ಥಾಯ ವಿರಾಟ ಉಪಯಾದಥ ಈಗ ಸಹದೇವ ಬರ್ತಾ ಇದ್ದಾನೆ ವಿರಾಟ್ನ ಸ್ಥಾನಕ್ಕೆ ಬಂದವನೇನು ಮಾಡಿದ ನೇರವಾಗಿ ದನದ ಕೊಟ್ಟಿಗೆ ಇರೋ ಜಾಗಕ್ಕೆ ಹೋದ ಕಾಲ್ ಮೇಲೆ ಕೂತ್ಕೊಂಡು ಗೋವುಗಳ ಕೆಚ್ಚಲು ಕಾಲು ತೊಡೆ ಮಂಡಿ ಬಾಯಿ ಹಲ್ಲು ಲಕ್ಷಣ ಪರೀಕ್ಷೆ ಮಾಡ್ತಿದ್ದ ಅಲ್ಲಿದ್ದ ಗೋಪಾಲಕರು ಕೇಳಿದ್ರು ಯಾರಯ್ಯ ನೀನು ನೇರವಾಗಿ ನುಗ್ತಾ ಇದ್ದೀಯ ಇಲ್ಲಿ ಇಲ್ಲ ನಾ ಪಾಂಡವರಲ್ಲಿ ಕೆಲಸ ಮಾಡ್ತಿದ್ದೆ ದನಗಳನ್ನು ನೋಡ್ಕೊಳ್ತಾ ಇದ್ದೆ ನಾನು ಗೋಪಾಲಕ ನಿಮ್ಮ ಮಹಾರಾಜರಿಗೆ ಹೋಗಿ ಹೇಳಿ ಅವ್ರು ಹೋಗಿ ಹೇಳಿದರು ಅವನಿಗೆ ಆಶ್ಚರ್ಯವಾಯ್ತು ಏನು ಒಬ್ಬೊಬ್ಬರ ಬರ್ತಿದ್ದಾರೆ ಪಾಂಡವ್ರ ಕಡೆಯಿಂದ ಏನೋ ಕಷ್ಟ ಇದೆ ಅಂತ ಕಾಣುತ್ತೆ ಅಂತ ಆ ಸ್ಥಾನಕ್ಕೆ ಯಾರಯ್ಯ ನೀನು ಕಸ್ಯವಾ ತ್ವಂ ಕುತೋವಾ ತ್ವಂ ಕಿಂವಾ ಕಿಂ ವಾ ತ್ವಂತು ಜಗೀರ್ಷಸಿ ನಮ್ಮ ಅರಮನೆ ಗೋವುಗಳನ್ನು ಯಾತಕ್ಕೆ ಪರೀಕ್ಷೆ ಮಾಡ್ತಿದ್ದೀಯ ದೋಷ ಇದೆಯಾ ಅದರಲ್ಲಿ ಏನು ನಿನಗೇನು ಗೊತ್ತು ಅಂತ ಕೇಳಲಾಗಿ ಅವನು ಹೇಳಿದ ನಿನ್ನನ್ನು ನಾನು ನೋಡಿದ್ದು ನೆನಪೇ ಇಲ್ವಲ್ಲ ನಹಿ ಮೇ ದೃಷ್ಟಪೂರ್ವಸ್ತ್ವಂ ತತ್ವಂ ಬ್ರೂಹಿ ನರಷಭ ಯಾರಯ್ಯ ನೀನು ಅವನು ಹೇಳ್ದ ವೈಶ್ಯೋಸ್ಮಿ ಅರಿಷ್ಟ ನೇಮಿಹಿ ನನ್ನ ಹೆಸರು ನೇಮಿಹಿ ಅದು ವಿಷ್ಣುವಿನ ಹೆಸರು ವೇದದಲ್ಲಿ ಅರಿಷ್ಟನೇಮಿ ತಾರಕ್ಷ ಇವೆಲ್ಲ ಗರುಡ್ ಬೇರೆ ಬೇರೆ ದೇವರುಗಳ ಹೆಸರಾಗಿದ್ದರು ಸ್ವಸ್ತಿನೋ ಬೃಹಸ್ಪತಿರ್ ದಧಾತು ಶಣ್ಣು ಮಿತ್ರ ಶಂ ವರುಣ ಭವತ್ವರ್ ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶಣ್ಣೋ ವಿಷ್ಣುರುಕ್ರಮ ಇದನ್ನು ಹೇಳುವಾಗ ಅರಿಷ್ಟನೇಮಿ ಅಂತ ಹೆಸರು ಬರುತ್ತೆ ಭಗವಂತನ ಹೆಸರುಗಳಲ್ಲಿ ಒಂದು ನಾನು ಜಾತಿಯಲ್ಲಿ ವೈಶ್ಯೋಸ್ಮಿ ಇವತ್ತು ದನ ಕಾಯುವ ಕೆಲಸ ರೈತರು ಮಾಡ್ತಾರೆ ಎಂದು ನಾವು ತಿಳ್ಕೊಂಡಿದ್ದೇವೆ ಮಹಾಭಾರತ ಕಾಲದಲ್ಲಿ ವರ್ಣದಲ್ಲಿ ಹೈನುಗಾರಿಕೆ ಮಾಡುತ್ತಿದ್ದವರು ವೈಶ್ಯರು ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ ಗೀತೆಯಲ್ಲಿ ಹೇಳಿದ್ದಾರೆ ಬರೀ ಒಕ್ಕಲಿಗರು ಒಕ್ಕಲ್ತನ ಮಾತ್ರ ರೈತರಲ್ಲ ರೈತರಂದರೂ ವೈಶ್ಯರೇ ಇವತ್ತು ನಾವು ಶೂದ್ರ ಅಂತ ಮಾಡಿಟ್ಟಿದ್ದೇವೆ ನಮ್ಮ ಸಂಸ್ಕೃತಿಯ ಪರಿಕಲ್ಪನೆಯೇ ನಮಗಿಲ್ಲ ಅಗ್ರಿಕಲ್ಚರ್ ಕೃಷಿ ಗೋರಕ್ಷೆ ಹೈನುಗಾರಿಕೆ ಡೈರಿ ಫಾರ್ಮಿಂಗ್ ವಾಣಿಜ್ಯಂ ವ್ಯಾಪಾರ ವೈಶ್ಯಂ ಕರ್ಮ ಸ್ವಭಾವಜಂ ವೈಶ್ಯರು ಚೆನ್ನಾಗಿರಬೇಕು ಕ್ಷತ್ರಿಯರು ಚೆನ್ನಾಗಿರಬೇಕು ಸೇವಾಕರ್ತರು ಚೆನ್ನಾಗಿರಬೇಕು ಬ್ರಹ್ಮವಿದ್ಯಾ ಪ್ರವರ್ತಕರು ಚೆನ್ನಾಗಿರಬೇಕು ರಾಜ್ಯ ಸುರಕ್ಷಿತವಾಗಿರಬೇಕಾಗಿದೆ ಧರ್ಮವನ್ನು ಹೇಳಿತು ಮಹಾಭಾರತ ನಾನು ವೈಶ್ಯ ನನ್ನ ಹೆಸರು ವರಿಷ್ಠ ನೇಮಿ ಎಂಬುದಾಗಿ ಗೋಸಂಖ್ಯಂ ಆಸಂ ಕುರುಪುಂಗವಾನಾಂ ಪಾಂಡವರಲ್ಲಿ ಗೋಸಂಖ್ಯಾ ಗೋವುಗಳ ಶಾಸ್ತ್ರ ತಿಳಿದವನು ಅಂತ ಅರ್ಥ ಸಂಖ್ಯೆ ಅಂದರೆ ಎಣಿಸೋದು ಅಂತಲ್ಲ ತಿಳುವಳಿಕೆ ಅಂತ ಗೋಶಾಸ್ತ್ರವಲ್ಲವನು ನಾನು ಅವರೆಲ್ಲೋ ಹೋಗ್ಬಿಟ್ರು ಕಾಡಿಗೆ ನಾನು ಹೀಗೆ ಬಂದೆ ಸ್ವಾಮಿ ವಿರಾಟ ನೋಡಿದ ನಿನ್ನ ನೋಡಿದ್ರೆ ವೈಶ್ಯ ಅಂತ ಅನಿಸೋದಿಲ್ಲ ತ್ವಂ ಬ್ರಾಹ್ಮಣೋ ಯದಿವ ಕ್ಷತ್ರಿಯೋಸಿ ಸಮುದ್ರ ಈಶ್ವರ ರೂಪವಾನಸಿ ಸಮುದ್ರವನ್ನು ಒಡ್ಯಾಣವನ್ನಾಗಿ ಉಳ್ಳ ಸಮಸ್ತ ಭೂಮಿಗೆ ಒಡೆಯನಾದ ಭಗವಂತನಂತ ರೂಪ ಕಾಣಿಸ್ತಾ ಇದ್ದೀಯ ನೋಡಿದ್ರೆ ನಿಜ ಹೇಳಯ್ಯ ಸುಳ್ಳು ಹೇಳಬೇಡ ಅಂದ್ರೆ ಸ್ವಾಮಿ ಸುಳ್ಳಾಕೆ ಹೇಳಿ ನಾನು ಪಾಂಡವ್ರ ಹತ್ರ ಇದ್ದವನು ಅವರೆಲ್ಲೋ ಹೋಗ್ಬಿಟ್ರು ಪಂಚಾನಾಂ ಪಾಂಡುಪುತ್ರಾಣಾಂ ಜ್ಯೇಷ್ಠೋ ಭ್ರಾತ ಯುಧಿಷ್ಠಿರ ಒಬ್ಬ ರೈತ ಮಾತಾಡೋಕೆ ಶುರು ಮಾಡ್ದ ಪಾಂಡವರು ಅಂತ ಕೇಳಿದ್ದಾರ ಬುದ್ಧಿ ಅವ್ರು ದೊಡ್ಡವರು ಯುಧಿಷ್ಠ ಮಹಾರಾಯರು ಅಂತಿದ್ರ ಅವ್ರ ಕಾಡಿಗೆ ಹೋದ್ರ ಅವ್ರ ಜೊತೆ ಎಲ್ಲಾರು ಹೋಗ್ಬಿಟ್ರ ಅವ್ರ ಜೊತೆಲಿ ನಾವಿದ್ವಾ ಅವ್ರು ಹೋದ್ವಿ ನಾವಿಲ್ಲಿ ಬಂದ್ವಾ ಎಲ್ಲ ಹಳೇ ಕತೆ ಹೇಳ್ದ ಹಳ್ಳಿಯವನು ಹೇಳೋ ರೀತಿಯಲ್ಲಿ ಸಾಕು ಸಾಕು ನಿನಗೆ ಅಶ್ವಶಾಸ್ತ್ರ ಅವನು ಗೊತ್ತಿದ್ದ ಹಾಗೆ ಗೋಶಾಸ್ತ್ರ ಗೊತ್ತಿದ್ದರೆ ಅವಶ್ಯವಾಗಿ ನನ್ನಲ್ಲಿ ಕೆಲಸ ಮಾಡು ನಿನಗೊಬ್ಬನಿಗೆ ಅನ್ನ ಹಾಕೋದು ಕೆಲಸ ಕೊಡೋದು ನನಗೇನು ಕಷ್ಟವಲ್ಲ ಎದ್ದುಕೊಂಡು ಹೋಗು ಅಂದ್ಬಿಟ್ಟ ಮರು ದಿವಸ ಏಕಾದಶಿ ಅರ್ಜುನ ಬಂದಿದ್ದಾನೆ ಅರ್ಜುನನ ವೇಷವನ್ನು ವರ್ಣನೆ ಕೊಡ್ತಾರೆ ಅರ್ಜುನ ಏನು ಮಾಡಿದ್ದ ಹವಳದ ಕುಂಡಲಗಳನ್ನು ಧರಿಸಿಕೊಂಡು ಕಪ್ಪು ಸೀರೆಯನ್ನು ಉಟ್ಟು ಕೆಂಪು ಮೇಲು ವಸ್ತ್ರವನ್ನು ಉಟ್ಟು ಬಾಹೂಚ ದೀರ್ಘಾನ್ ಪ್ರವಿಗೀರ್ಯ ಮೂರ್ಧಜಾನೆ ಅರ್ಜುನನಿಗೆ ತಲೆ ಕೂದಲು ತುಂಬ ಉದ್ದವಾಗಿತ್ತು ಮಹಾಭಾರತದಲ್ಲಿ ಅತ್ಯಂತ ಸುಂದರವಾದ ಉಳ್ಳವನು ಕೃಷ್ಣನನ್ನು ಬಿಟ್ಟರೆ ಅರ್ಜುನ ಆ ತಲೆ ಬಿಚ್ಚಿದ ಕೂದಲು ಕಟ್ಟೋದಕ್ಕೆ ಅಷ್ಟು ಕಷ್ಟಪಡ್ತಾರೆ ಉತ್ತರ ಕುಮಾರನ ಸಾರಥ್ಯ ಮಾಡುವಾಗ ಬಿಳಿ ಬಟ್ಟೆಯನ್ನು ಕಟ್ಕೊಂಡು ಅದು ಮುಂಜಾನೆ ಕಥೆ ನೋಡೋಕ್ಕೂ ತುಂಬ ಸ್ಫುರದ್ರೂಪಿ ಕೃಷ್ಣನನ್ನು ಅರ್ಜುನ ಪಕ್ಕಪಕ್ಕದಲ್ಲಿ ನಿಲ್ಲಿಸಿದರೆ ಬಣ್ಣದಿಂದ ಇವನು ಅರ್ಜುನ ಅಂತ ಹೇಳಬೇಕೆ ಹೊರತು ಒಂದೇ ರೂಪದಲ್ಲಿದ್ದವರು ಇವನಿಗೂ ಕೃಷ್ಣ ಅಂತ ಒಂದು ಹೆಸರು ಅರ್ಜುನ ದ್ವಾಚನಾಮಗಳಲ್ಲಿ ದೊಡ್ಡ ನೀಳವಾದ ತೋಳುಗಳು ಕೂದಲೆಲ್ಲ ಹಾಕ್ಕೊಂಡಿದ್ದಾನೆ ಹೆಗಲ ಮೇಲೆ ನೋಡಿದ್ದಾನೆ ಭೂಮಿ ಎದುರುಗಡೆ ಭೂಮಿ ಮೇಲೆ ದೇವತೆ ಬಂದಂತೆ ಬಂದು ನಿಂತುಬಿಟ್ಟ ಊರು ಅಲ್ಲಿ ಆಸ್ಥಾನದಲ್ಲಿದ್ದವರೆಲ್ಲ ಎದ್ದು ನಿಂತರು ಕೈ ಮುಗಿದರು ಏನು ವೇಷ ಇದು ಹುಟ್ಟಿರೋದು ಕಪ್ಪಲಂಗ ಅದ್ರ ಮೇಲೆ ಕೆಂಪು ಬಟ್ಟೆ ಕಿವಿಯಲ್ಲಿ ಹವಳದ ಓಲೆಗಳು ಯಾರಯ್ಯ ನೀನು ಮಹಾರಾಯ ಅವನು ಅವನನ್ನು ಪಲ್ಲಕ್ಕಿಲ್ಲಿ ಕರ್ಕೊಂಬ ಬಿಟ್ಟ ಅಂತ ಬರೆದಿದ್ದಾರೆ ಇಲ್ಲಿ ಅರ್ಜುನ್ ನೋಡಿ ವಿರಾಟ್ ರಾಜನಿಗೆ ಯಾರೋ ಮಹಾಪುರುಷರು ಆ ರುಹ್ಯಯಾನಂ ಪರಿಧಾವತಾಂ ಭವಾನಿ ಸುತೈ ಸಮೇ ಭವ ಮಾಮಯಾ ಸ್ವಮಃ ಅವನು ಕೇಳೋಕೆ ಮುಂಚೆನೆ ನಾನು ಅರಮನೆಯಲ್ಲಿ ಇದ್ದುಬಿಡು ನನ್ನ ಮಕ್ಕಳ ಜೊತೆ ನೀನು ಒಂದು ಮಗು ಅಂತ ತಿಳ್ಕೊತೇನೆ ಅಂತ ವಯಸ್ಸಾದವನು ವಿರಾಟ ಅರ್ಜುನ ಹೇಳ್ದ ಅದಕ್ಕೆ ಬರಲಿಲ್ಲ ನಾನು ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ ನನಗೆ ಬೃಹನ್ನಳೆ ಎಂಬುದಾಗಿ ಹೆಸರು ಬೃಹನ್ನಳ ಅಂತ ಮಭೀಕ್ಷ ಮಚ್ಚನಾಟ ಸುಳ್ಳು ಹೇಳಿಲ್ವ ಬೃಹನ್ನಳ ಅಂತ ಯಾರು ಲೋಕದಲ್ಲಿ ಹೆಸರು ಇಟ್ಕೊಳ್ಳಲ್ವಲ್ಲ ಅದಕ್ಕೆ ವ್ಯಾಖ್ಯಾನ ಹೇಳ್ತಾರೆ ನಳ ಬೃಹನ್ನಳ ಸಂಸ್ಕೃತದಲ್ಲಿ ಳ ಮತ್ತು ರ ಒಂದಕ್ಕೊಂದಕ್ಕೆ ಪರ್ಯಾಯ ಬೃಹನ್ನಳ ನಳ ಅಂದರೆ ಬೃಹನ್ ನರರಲ್ಲಿ ಶ್ರೇಷ್ಠನಾದವನು ದೊಡ್ಡ ಮನುಷ್ಯ ಅಂತ ಒಂದರ್ಥ ಸುಳ್ಳು ಹೇಳಲಿಲ್ಲ ನರಾಂಶವಿದ್ದದ್ರಿಂದ ಕೃಷ್ಣಾಂತರ ನಾರಾಯಣ ಅರ್ಜುನಾಂತರ ನರ ಬೃಹನ್ ನರ ಬೃಹನ್ ನಳ ನಾನು ನೃತ್ಯವಿದ್ಯೆ ಕ್ಲೀಬೇಷು ಬಾಲೇಷು ಜನೇಶು ನರ್ತನೆ ಶಿಕ್ಷಾ ಪ್ರದಾನೇಶು ಚ ಯೋಗ್ಯತಾ ಮಮ ವಿಶೇಷಕೇಶ್ವೇವ ಚ ಕೌಶಲಂ ಮಮ ಸ್ನಾನಂ ಚರೇಯಂ ವಿಮೃಜೆ ಚ ದರ್ಪಣಂ ವೇಣೀಂ ಪ್ರಕುರ್ಯಾಂ ರುಚಿರೇ ಚ ಕುಂಡಲೇ ನಿಮ್ಮ ಅರಮನೆ ಹುಡುಗಿಯರಿಗೆ ಜಸ್ಟ್ ಥರ ತಲೆ ಬಾಚನ್ನು ನೋಡಿ ರುಚಿರೇ ಚಕುಂಡಲೇ ಮ್ಯಾಚಿಂಗ್ ಅಂತೀರಿ ಇವತ್ತು ಯಾವ ಬಟ್ಟೆ ಹಾಕ್ಕೊಂಡ್ರೆ ಯಾವ ರೀತಿ ಕುಂಡಲ ಹಾಕಿದ್ರೆ ಮ್ಯಾಚ್ ಆಗುತ್ತೆ ನಾನು ಮಾಡಿ ತೋರಿಸ್ತೇನೆ ಚೆನ್ನಾಗಿ ಸ್ನಾನ ಮಾಡಿಸ್ತೇನೆ ಮೈ ಉಜ್ಜುತ್ತೇನೆ ಮಾಲೆಗಳನ್ನು ಧರಿಸ್ತೇನೆ ಸ್ನಾನಂಚ ರೇಯಂ ವಿಮೃಜಯ ಚ ದರ್ಪಣಂ ಕನ್ನಡಿ ಹಿಡಿದು ರೂಪವನ್ನು ತೋರಿಸ್ತೇನೆ ಹುಡುಗಿಯರಿಗೆ ವಿಶೇಷ ಕೇಶ್ವೇ ವಶ ಕೌಶಲಂ ಮಮ ತಲೆ ಹೆಣೆಯೋದ್ರಲ್ಲಿ ಎಷ್ಟು ತರಹ ಇದೆ ನಾನು ಹೇಳಿದ್ದೇನೆ ಅರಮನೆಯಲ್ಲಿ ನಪಂಸಕರಿದ್ದರೆ ಹುಡುಗರಿದ್ದರೆ ಜನೇಶು ನರ್ತನೆ ನಾಟ್ಯ ಮಾಡಿ ತೋರಿಸ್ತೇನೆ ನಾಟ್ಯ ಕಲಿಸ್ತೇನೆ ನಮೇ ಸ್ತ್ರೀಯ ಕರ್ಮಣಿ ಅಧಿಕ ಅರಮನೆಯಲ್ಲಿ ಇದಕ್ಕಾಗಿ ನಿಯೋಜಿತವಾಗಿರುವ ಯಾವ ಹೆಂಗಸು ನನ್ನನ್ನು ಮೀರಿಸಲಾಡಲು ಅಂಥ ಕೌಶಲ್ಯವಿದೆ ನನಗೆ ಅವಕಾಶ ಕೊಡಬೇಕು ಅದನ್ನು ನೋಡಿದ ಅವನು ನೀನು ನೋಡಿದ್ರೆ ಮಹಾವೀರನ ಕಾಣಿಸ್ತಾ ಇದ್ದೀಯೇ ಬಿಲ್ಲು ಬಾಣ ಧರಿಸಿರಬೇಕು ನೀನು ಅಂತ ಕಾರಣ ಧನುರ್ಹಿ ಮನ್ಯೇ ತವ ಶೋಭ ಏದ್ ಭುಜವು ನಿನ್ನ ಭುಜಗಳನ್ನು ನೋಡಿದರೆ ಧನುಸ್ಸನ್ನು ಹೆಗಲಿಗೆ ಹಾಕ್ಕೊಳ್ಳೋದು ಯೋಗ್ಯ ಹೊರತು ಛೀ ಆ ತಲೆಗೂದಲು ಯಾಕೆ ಹೇಗೆ ಅದಕ್ಕೆ ಅರ್ಜುನ ಹೇಳ್ದ ಇಲ್ಲ ಇಲ್ಲ ನಾನು ವೇಷವೇ ಹೀಗೆ ಗಾಯಾಮಿ ನೃತ್ಯಾಮಿ ಅಥವಾ ದಯಾಮಿ ಗಾಯನ ನೃತ್ಯ ವಾದನ ಇದು ಮೂರು ಹೇಳ್ತಾರೆ ನೃತ್ಯಂ ಚತುರ್ವಿಧಂ ವ್ಯಾಖ್ಯಾನಕಾರರು ನಾಟ್ಯದಲ್ಲಿ ನಾಲ್ಕು ವಿಧ ಇದೆಯಂತೆ ವೈತಾಲಂ ತಾಂಡವಂ ಲಾಸ್ಯಂ ಉತ್ಕಟಂ ವೈತಾಲಂ ಭೇತಾಲ್ ನೃತ್ಯ ತಾಂಡವಂ ಶಿವ ತಾಂಡವ ಲಾಸ್ಯ ಮೃದುವಾಗಿ ಹಜ್ಜಗಳನ್ನು ಈ ಕಡೆ ಆ ಕಡೆ ಆಡಿಸ್ತಾ ನೋಡೋಡು ಮನಸ್ಸನ್ನು ಸಂತೋಷಪಡಿಸೋದು ಉತ್ಕಟಂ ಭೈರವ ನೃತ್ಯ ವಾದಿತ್ರಂ ಅದರಲ್ಲಿ ತತಂ ಘನಂ ಕಾಂಸ್ಯಂ ಸುಶಿರಂ ಇನ್ಸ್ಟ್ರೂಮೆಂಟಲ್ ತತಂ ಇನ್ಸ್ಟ್ರೂಮೆಂಟಲ್ ತಂತಿಯನ್ನು ಈ ಕಡೆ ಆ ಕಡೆ ಬಿಗಿದಿರುವುದು ಘನಂ ಸಾಲಿಡ್ ಘಟ ಮೃದಂಗಾದಿಗಳು ಕಾಂಸ್ಯಂ ಮೆಟಾಲಿಕ್ ಕಂಚಿನ ವಾದ್ಯಗಳು ತಾಳ ಸುಶಿರಂ ವಿಂಡ್ ಇನ್ಸ್ಟ್ರೂಮೆಂಟ್ಸು ಇವೆಲ್ಲವನ್ನು ನಾನು ಬಲ್ಲವನು ಹಾಡಿನಲ್ಲಿ ಅಷ್ಟೇ ಗೀತ ಪದ ಮಾನ ವಿಕೃಷ್ಟ ಮಧುರ ಎಂಬುದಾಗಿ ನಾಲ್ಕು ವಿಧ ಪಂಡಿತ ಪದಮಿಚ್ಛಂತಿ ಮಾನಮಿಚ್ಛಂತಿ ಗಾಯನಾ ಸ್ತ್ರೀಯೋ ಮಧುರಮಿಚ್ಛಂತಿ ವಿಕೃಷ್ಟಂ ಇತರೆ ಜನ ಪಂಡಿತಾ ಪದಮಿಚ್ಛಂತಿ ಹಾಡುಗಾರಿಕೆಯಲ್ಲಿ ಸಾಹಿತ್ಯ ಎದ್ದು ಕಾಣಬೇಕು ನಮ್ಮ ದಕ್ಷಿಣಾದಿ ಕರ್ನಾಟಕ ಸಂಗೀತದಲ್ಲಿ ಸಾಹಿತ್ಯ ಪ್ರಧಾನ ಶಬ್ದಗಳು ಚೆನ್ನಾಗೆದ್ದು ಕಾಣಬೇಕು ಇದು ಒಂದು ಪದ್ಧತಿ ಮಾನಮಿಚ್ಛಂತಿ ಗಾಯನ ಹಿಂದೂಸ್ತಾನಿ ಸಂಗೀತದಲ್ಲಿ ಅದರಲ್ಲಿ ಧೃತ್ ಅಂತ ಹೇಳ್ತಾರೆ ಧ್ರುಪದ್ ಅಂತ ಹೇಳ್ತಾರೆ ವಿಲಂಬಿತ್ ಅಂತ ಹೇಳ್ತಾರೆ ಎಳೆದು ಹಾಡುವುದು ಸ್ತ್ರೀಯೋ ಮಧುರಮಿಚ್ಛಂತಿ ಮಧುರವಾದ ಸ್ವರದಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಹಾಗೆ ಹಾಡೋದು ಒಂದು ರೀತಿಯ ಸಂಗೀತ ವಿಕೃಷ್ಟಂ ಇತರೆ ಜನ ನಾಟಕದಲ್ಲಿ ಜೋರಾಗಿ ಕಿರ್ಚಿ ಹಾಡುವುದು ಕೊನೆ ಸೀಟ್ನವನು ಕೇಳೋ ಹಾಗೆ ಸಾಮಾನ್ಯರು ಅದನ್ನು ಕೇಳ್ತಾರೆ ಯಾವ ರೀತಿ ಕೇಳ್ತೀರಿ ಬೇಕಾದ್ರೆ ನಾ ಹಾಡು ತೋರಿಸ್ತೇನೆ ಅಂತ ಅರ್ಜುನ ಆದ್ದರಿಂದ ನನಗೆ ಅವಕಾಶ ಕೊಡಿ ಅರಮನೆಯಲ್ಲಿರೋದಕ್ಕೆ ನೋಡ್ದ ಅದು ನೋಡಿದ ಮೇಲೆ ನಿಜವಾಗಿ ಗಂಡಸೋ ಹೆಂಗಸೋ ನೋಡಿದ್ರೆ ಭುಜ ಹೀಗಿದೆಯಲ್ಲ ಹೇಳಿ ಒಂದು ಕೆಲಸ ಮಾಡಿದ ನನ್ನ ರಹಸ್ಯ ಕರ್ಕೊಂಡು ಹೋಗ್ರಿ ಅಂತ ಆಸ್ಥಾನದ ವೃದ್ಧ ಸ್ತ್ರೀಯರಿಗೆ ಹೇಳಿ ಪರೀಕ್ಷ ಜೈನಂ ಪ್ರಮದಾಭಿರಾಶು ಸ್ತ್ರೀಯರ ಕಡೆಯಿಂದ ಪರೀಕ್ಷೆ ಮಾಡಿಸಿ ನಪುಂಸಕ ಅಂತ ಗ್ಯಾರಂಟಿ ಆದ್ಮೀ ಕೆಲಸ ಕೊಟ್ಟ ಅಂತ ಹೇಳಿದ್ದಾರೆ ಇವಾಗ ವ್ಯಾಸ ಎಲ್ಲ ಬಿಟ್ಬಿಟ್ಟ ಇದನ್ನೆಲ್ಲ ಕನ್ನಡದ ಬರೀ ಕಾವ್ಯ ಓದಿದರೆ ಮೂಲದ ಕಥೆ ಕಣ್ಣಿಂದ ಕಂಡ ವೇದವ್ಯಾಸರು ಬರೆದ ಎಷ್ಟೋ ಚಿತ್ರಗಳು ಮರೆಯಾಗುತ್ತೆ ಒಂದು ಅಪಾಯಿಂಟ್ಮೆಂಟ್ ಅರಮನೆಯಲ್ಲಿ ಸಿಕ್ಕಬೇಕಾದ್ರೆ ಪರೀಕ್ಷೆ ಮಾಡ್ತಿದ್ದರು ಸಂಗೀತ ಗೊತ್ತೇ ವಾದ್ಯ ಗೊತ್ತೇ ಅಲ್ಲ ಗಂಡಸಲ್ಲ ಅಂತ ಹೇಳ್ತಾನಲ್ಲ ಅದನ್ನು ಪರೀಕ್ಷೆ ಮಾಡಿ ಅಪುಂಸ್ತ್ವಂ ಅಭ್ಯಸ್ಯ ನಿಶಮ್ಯ ಸ್ಥಿರಂ ಇವು ಖಂಡಿತವಾಗಿ ಸ್ತ್ರೀಯೂ ಅಲ್ಲ ಪುರುಷ ಅಲ್ಲ ಅಂತ ಹೇಳಿದ ಮೇಲೆ ಮನೆಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಅದರ ಮಾರನೇ ದಿವಸ ದ್ವಾದಶಿ ದಿವಸ ನಕುಲ ದೇವ ಬಂದಿದ್ದಾನೆ ಯಾರಯ್ಯ ನೀನು ನನಗೆ ಗ್ರಂಥಿಪಾಲ ಅಂತ ಹೆಸರು ನಾನು ಪಾಂಡವರಲ್ಲಿ ಕುದುರೆಗಳನ್ನು ನೋಡುತ್ತಿದ್ದೆ ಅಶ್ವವಿದ್ಯೆ ಬಲ್ಲವನು ಪಂಚಾನಾಂ ಪಾಂಡುಪುತ್ರಾಣಾಂ ಜ್ಯೇಷ್ಠೋ ಭ್ರಾತ ಯುಧಿಷ್ಠಿರ ಹಳೆಯ ಕಥೆ ಶುರು ಮಾಡಿದ ಐವರು ಪಾಂಡವರು ದೊಡ್ಡವನು ತೇನಾಹಂ ಅಶ್ವೇಶಪುರ ನಿಯುಕ್ತ ಶತ್ರುಕರ್ಷಣ ಆದ್ದರಿಂದ ನಾನು ಅವರ ಅರಮನೆಯಲ್ಲಿ ಕುದುರೆ ನೋಡ್ಕೊಳ್ತಾ ಇದ್ದೆ ನ ಕಾತರಂ ಸ್ಯಾತಿ ಮಮ ಜಾತು ವಾಹನಂ ನಮೇಸ್ತಿ ದುಷ್ಟ ಒಡವಾ ಕುತೋಹಯಾಹ ಬೇಕಾರೆ ತುಂಟು ಕುದುರೆ ಏನಿದ್ರು ಕರೆಸಿ ನಿಮ್ಮ ಸ್ಥಾನದಲ್ಲಿ ಎರಡು ನಿಮಿಷದಲ್ಲಿ ದಾರಿ ತರ್ತೇನೆ ಕುದುರೆಗಳನ್ನು ಪಲಗಿಸೋದು ಗೊತ್ತು ಕುದುರೆ ಭಾಷೆ ಗೊತ್ತು ಮೈ ತಟ್ಟಿದರೆ ಅವು ಸಂತೋಷವಾಗುವಂತೆ ಮಾಡುವುದು ಗೊತ್ತು ಜನಸ್ತು ಮಾಮಾಹ ಸ್ವಚಾಪಿ ಪಾಂಡವ ಯುಧಿಷ್ಠರೋ ಗ್ರಂಥಿಕಮೇವ ನಾಮತಃ ನಾನು ಅಶ್ವಪಾಲಕ ಅಂತ ಹೇಳಿದ ಮೇಲೆ ಆಗಿದ್ದರೆ ಅಶ್ವಶಾಲೆ ಕರ್ಕೊಂಡು ಹೋಗಿ ನೋಡಿ ಅಂತ ಹೇಳಿದಾಗಿ ಕುದುರೆಗಳನ್ನು ಪರೀಕ್ಷೆ ಮಾಡಿದ ಇವು ವೇಗವಾಗಿ ಓಡ್ತವೆ ಓಡೋದಿಲ್ಲ ಹಣೆ ಮೇಲೆ ಸುಳಿ ಹಾಗಿರಬೇಕು ಬೆನ್ನಿನ ಮೇಲೆ ಆಗಿರಬೇಕು ಎದೆಯಲ್ಲಿ ಹೇಗಿರಬೇಕು ಪಕ್ಕೆರೆ ಬಳಲಿ ಆಗಿರಬೇಕು ಇದರಲ್ಲಿ ನಳಚರಿತ್ರೆಯಲ್ಲಿ ಬಂದಿದೆ ವೇಗವಾಗಿ ಓಡೋ ಕುದುರೆಗಳು ನೋಡೋಕೆ ಚೆನ್ನಾಗಿರೋಲ್ಲ ನೋಡೋಕೆ ಚೆನ್ನಾಗಿರೋ ದಸರಾ ಎಕ್ಸಿಬಿಷನ್ ಚೆನ್ನಾಗಿರುತ್ತೆ ವೇಗವಾಗಿ ಓಡೋದಿಲ್ಲ ಟಾಂಗ ಅಳಿಯೋ ಕುದುರೆಗಳು ಬೇರೆ ಯುದ್ಧದಲ್ಲಿ ಹೋಗೋ ಕುದುರೆಗಳು ಬೇರೆ ದೂರ ಪ್ರಯಾಣ ಮಾಡೋ ಕುದುರೆಗಳು ಬೇರೆ ವರ್ಗೀಕರಣ ಮಾಡಿ ಎಲ್ಲ ಹೇಳಿದ ಮೇಲೆ ಬೇಷ್ ಅವನಿಗೆ ಕೊಡಿ ಕೆಲಸ ಅಂತ ಒಪ್ಪಿಕೊಂಡರು ಐವರು ಪಾಂಡವರು ಹೀಗೆ ತಮ್ಮ ತಮ್ಮ ಜಾಗದಲ್ಲಿ ಸೇರಿಕೊಂಡು ಅನ್ನೋದು ಒಂದು ಉಪಪರ್ವವಾಯಿತು ಈಗ ಸಮಯಪಾಲನ ಪಾಲನ ಪರ್ವ ಎರಡನೇ ಉಪಪರ್ವಕ್ಕೆ ಬರ್ತಿದ್ದೇವೆ ನಾಲ್ಕು ತಿಂಗಳಾಯಿತು ಮಹಾಭಾರತ ಸುಲಭ ನೋಡಿ ಹೇಳೋದು ಒಂದು ನಿಮಿಷದಲ್ಲಿ ನಾಲ್ಕು ತಿಂಗಳಾಗಿ ಹೋಯಿತು ಏವಂತೆ ಮತ್ಸ್ಯನಗರೇ ಪ್ರಚನ್ನ ಕುರುನಂದನಾ ಅಥವೂರ್ಧ್ವಂ ಮಹಾವೀರ್ಯ ಕಿಮೆ ಕುರ್ವತ ವೈ ದ್ವಿಜ ಜನಮೇಜಯ ಕೇಳಿದ್ದಾನೆ ವೈಶಂಪಾಯನರನ್ನ ಮುಂದೇನಾಯಿತು ಆ ಮುಂದೇನಾಯಿತು ಕುತೂಹಲ ಸಸ್ಪೆನ್ಸ್ ಬರಬೇಕು ಯುಧಿಷ್ಠಿರ ಸಭಾಸ್ತಾರ ಸಭೆಯಲ್ಲಿ ಬಂದವರೆಲ್ಲ ಯುಧಿಷ್ಠರನ್ನ ಕೈ ಚಳಕ ಜೂಜಾಟ ನೋಡಿ ಸಂತೋಷ ಪಡ್ತಾರೆ ವಿರಾಟನು ಧರ್ಮರಾಜನು ಜೂಜು ಕೂತ್ರೆ ದೊಡ್ಡ ಗ್ಯಾಂಗ್ ಎದುರು ಸುತ್ತ ಕೂತಿತ್ತಿದ್ರು ಎಂಟು ಅಂದ್ರೆ ಎಂಟೇ ಬೀಳೋದು ಹನ್ನೆರಡು ಅಂದ್ರೆ ಹನ್ನೆರಡು ಬೀಳೋದು ಒಂದು ಅಂದ್ರೆ ಒಂದೇ ಬೀಳುವುದು ಏನೇ ಈ ವಶ ಮಾಡ್ಕೊಂಡಿದ್ದಾನೆ ಅಂತ ಅವನು ವಿರಾಟ್ ರಾಜ ದಿವಸಕ್ಕೆ ಮುತ್ತು ಮಣಿ ಹಾರ ಹಣ ಗಿಣ ಏನಿಡ್ತಿದ್ದ ಅದೆಲ್ಲವನ್ನು ಪಡ್ಕೊಳ್ತಾ ಇದ್ದ ಧರ್ಮರಾಜ ಸ್ವಲ್ಪ ಸ್ವಲ್ಪ ಅಮೌಂಟ್ಸು ತಾನಿಟ್ಕೊಳ್ತಾ ಇರಲಿಲ್ಲ ಬ್ಯಾಂಕಲ್ಲಿ ಇರ್ತಿತ್ತು ಹಂಚಿಬಿಡ್ತಿದ್ದ ಏ ಸೈರಂದ್ರಿ ಬಾ ಇಲ್ಲಿ ಖರ್ಚಿಗೆ ಬೇಕಾದ ಕೊಟ್ಬಿಡ್ತಿದ್ದ ಏ ಬ್ರಹ್ಮಣಳೆ ಬಾ ಇಲ್ಲಿ ಅವತ್ತವತ್ತು ಹಂಚಿಬಿಡ್ತಿದ್ದ ಕಳೆದು ಹೋಯಿತು ಈ ಕಡೆಯಲ್ಲಿ ಭೀಮಸೇನ ಅಡುಗೆ ಮನೆಯಲ್ಲದೆ ವಿರಾಮ ಕಾಲದಲ್ಲಿ ಗೂಳಿಗಳನ್ನು ಪಳಗಿಸುವುದು ಆನೆಗಳನ್ನು ಪಳಗಿಸುವುದು ಜಟ್ಟಿ ಕಾಳಗ ಮಾಡುವುದು ಹೀಗೆ ವಿನೋದದಲ್ಲಿ ಕಾಲ ಕಳೆಯಿತು ನಾಲ್ಕು ತಿಂಗಳು ಯಾರಿಗೂ ಇವರು ಪಾಂಡವರು ಅಂತ ಅನುಮಾನ ಬರಲಿಲ್ಲ ಆ ಹೊತ್ತಲೇನಾಯಿತು ಸೃಷ್ಟ ನಿಮತ್ಸೇನ ವಿಕ್ರೀಣೀತೆ ದಿಷ್ಟಿದೆ ವಾಸಾಂಸಿ ಪರಿಜೀರ್ಣಾನಿ ಅತಿಸೃಷ್ಟಾನಿ ವಿಕ್ರೀಣೀತೆ ದಿಷ್ಟಿದೆ ಎರಡು ದಿವಸ ಉಟ್ಟಾಗಿ ಮಾಡಿದಂಥ ವಸ್ತ್ರಗಳಿದ್ದರೆ ಒಳ್ಳೆ ಪೀತಾಂಬರಗಳು ಹಂಚಿಬಿಡ್ತಿದ್ದ ವಿರಾಟ್ ರಾಜ ಈ ಹೊಸದಾಗಿ ಬಂದ ಇವರು ಸೇವಕರಿಗೆ ಪಾಪ ಕುದುರೆ ಮೇಯಿಸೋನು ಕೊಡಪ್ಪ ದನ ಮೇಯಿಸೋನು ಕೊಡು ಆ ಸೈರಂಧ್ರಿಗೆ ಸೀರೆಯನ್ನು ಕೊಡು ಬೇಕಾದಷ್ಟು ಕೊಡ್ತಾ ಇದ್ದಾರೆ ಸಹದೇವೋಪಿ ಗೋಪಾನಾಂ ವೇಷಮಾಸ್ಥಾಯ ಪಾಂಡವ ಸಹದೇವ ಗುಟ್ಟಾಗಿ ಗೋವುಗಣಕ್ಷ ಮಾಡ್ತಿದ್ದವನು ದಧಿ ಕ್ಷೀರಂ ಘೃತಂಚೈವ ಪಾಂಡವೇ ಭ ಪ್ರಯಚ್ಛತಿ ಆ ದ್ರೌಪದಿಯನ್ನು ಕರೆಯೋ ಏ ಸೈರಂದ್ರಿ ಅಲ್ಲಿ ಜೂಜಾಡ್ತಾ ಕೂತಿದ್ದಾರಲ್ಲ ಮಹಾರಾಜರು ಅವ್ರಿಗೆ ಹಾಲು ಅಂದ್ರೆ ತುಂಬ ಇಷ್ಟ ಕೊಡು ಈ ಕುಸ್ತಿ ಮಾಡ್ತಾ ಇದ್ದಾನಲ್ಲ ಅವನಿಗೆ ತುಪ್ಪ ಅಂದ್ರೆ ತುಂಬ ಇಷ್ಟ ಕೊಡು ಅರಮನೆ ಬ್ರಹ್ಮಣಳೆ ಇದ್ದಾಳಲ್ಲ ಅವನಿಗೆ ಮೊಸರು ಅಂದ್ರೆ ತುಂಬ ಇಷ್ಟ ಅವನು ಅಂತ ಇವನು ಕೊಡುವುದು ಅವರವರು ಪದಾರ್ಥಗಳನ್ನ ವಿನಿಮಯ ಮಾಡ್ಕೊಳ್ತಿದ್ದಾರೆ ಒಬ್ಬರೊಬ್ಬರು ಸುಖವಾಗಿರುವ ಏರ್ಪಾಡು ಇದೆಲ್ಲ ನೀವು ಆ್ಯಕ್ಚುಯಲ್ ಫಿಲ್ಮ್ ಶೂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿಕೊಳ್ಳು ಒಂದೊಂದು ದೃಶ್ಯದಲ್ಲಿ ಪಾಂಡವರು ವಿರಾಟ್ ನಗರದಲ್ಲಿ ಸುಖವಾಗಿ ಕಳೆದ್ರು ಒಂದು ಮಾತಲ್ಲಿ ಹೇಳಿಬಿಡ್ತೇವೆ ಅವ್ರು ಹೇಗೆ ಸುಖವಾಗಿದ್ದರು ಅನ್ನೋ ಚಿತ್ರೀಕರಣವನ್ನು ಕೊಟ್ಟಿದ್ದಾರೆ ವಿರಾಟನಗರೇ ಚೇರುಹು ಪುನರ್ಗರ್ಭಧೃತ ಇವ ಮಾತೃಗರ್ಭದಲ್ಲಿ ಎರಡನೇ ಸಲ ಹುಟ್ಟಿ ಬಂದಂತೆ ಒಂದು ತಾಯಿ ಗರ್ಭದಲ್ಲಿ ಒಂದು ಮಗು ಒಂದೇ ಸಲ ಹುಟ್ಟಿ ಬರುತ್ತೆ ಇಲ್ಲಿ ಪಂಚಪಾಂಡವರು ವಿರಾಟನಗರದಲ್ಲಿ ನಗರದಲ್ಲಿ ಎರಡನೇ ಜನ್ಮವನ್ನು ತಾಯಿ ಗರ್ಭದಲ್ಲಿ ಪಡೆದಂತೆ ಸುಖವಾಗಿ ಕಳೀತಾ ಬಂದರು ಅಥಮಾಸೆ ಚತುರ್ಥೇತು ಬ್ರಹ್ಮಣ ಸುಮಹೋತ್ಸವ ಆ ನಾಲ್ಕನೇ ತಿಂಗಳಲ್ಲಿ ಒಂದು ಉತ್ಸವ ಪ್ರಾಪ್ತವಾಯಿತು ಅದಕ್ಕೆ ಬ್ರಹ್ಮಣಸ್ಸು ಮಹೋತ್ಸವ ಬ್ರಹ್ಮೋತ್ಸವ ಅಂತ ಹೇಳ್ತಾರೆ ಬ್ರಹ್ಮೋತ್ಸವ ಶರದಿ ನವಧಾನ್ಯೋತ್ಪತ್ತವು ಸರ್ವೈ ಕ್ರಿಯತೆ ಇದು ಶರದ್ ಋತುವಿನಲ್ಲಿ ಹೊಸ ಧಾನ್ಯಗಳು ಫಸಲು ಉಂಟಾಗಿ ಮನೆಗೆ ತರುವಾಗ ಒಂದು ಉತ್ಸವವನ್ನು ಮಾಡ್ತಿದ್ದರು ಭಗವಂತನಿಗೋಸ್ಕರವಾಗಿ ಆಗ್ರಹಣ ಅಂತ ಉತ್ಸವ ನಮ್ಮ ಹಳ್ಳಿಗಳಲ್ಲಿ ಮಾಡ್ತಿದ್ದರು ಹೊಸ್ದಾಗಿ ಭತ್ತ ಬಂತು ರಾಗಿ ಬಂತು ಅದು ಗಾಡಿಯಲ್ಲಿ ಹಾಕಿ ಮೂಟೆ ತಂದರೆ ಬೀದಿಯಲ್ಲಿಯೇ ಆರತಿ ಎತ್ತಿ ಪುಷ್ಪಾಂಜಲಿಯನ್ನು ಹಾಕಿ ತರುವುದು ಆಮೇಲೆ ಹೋಮಾದಿಗಳನ್ನು ಮಾಡುವುದು ಇದು ರಾಷ್ಟ್ರದ ಉತ್ಸವ ನಮ್ಮ ದೇಶದಲ್ಲಿ ಎಷ್ಟೊಂದು ಉತ್ಸವಗಳು ಹೋಗಿಬಿಟ್ಟಿವೆ ತಮಗೆ ಗೊತ್ತಿಲ್ಲ ಅದೊಂದು ಉತ್ಸವ ಉಂಟಾಯಿತು ಆ ಜಾತ್ರೆಗೆ ದೇಶ ವಿದೇಶಗಳಿಂದ ಬರುತ್ತಿದ್ದರು ಸಂಗೀತ ಪ್ರದರ್ಶನ ಮಾಡುವವರು ಮಲ್ಲಯುದ್ಧ ವಿಶಾರದ ಮಾಡುವರು ಆನೆ ಕುದುರೆಗಳನ್ನು ಬಳಗಿಸುವವರು ಎಲ್ಲ ಎಲ್ಲರೂ ಬಂದಿದ್ದಾರೆ ಸಮಾಜೇ ಬ್ರಹ್ಮಣೋ ರಾಜನ್ ಯಥಾ ಪಶುಪತೇರಿವ ಏನು ಶಿವರಾತ್ರಿ ಜಾತ್ರೆಯನ್ನು ಹಾಗೆ ಮಹಾಕಾಯ ಮಹಾವೀರ್ಯ ಕಾಲಖಂಜಾಯ ವಾಸುರಾಹ ಜಟ್ಟುಗಳು ರಾಕ್ಷಸರಂತೆ ಕಾಣ್ತಾ ಇದ್ದಾರೆ ಕಾಲಖಂಜರಂತೆ ವೀರ್ಯೋನ್ಮತ್ತ ಬಲೋದಗ್ರಹ ರಾಜ್ಞ ಸಮಭಿಭೂಜಿತ ಯಾವ ದೇಶದಿಂದ ಬಂದರೂ ಅವರಿಗೆಲ್ಲ ಮರ್ಯಾದೆ ಕೊಡಬೇಕಾದ್ದು ಪದ್ಧತಿ ಹಾಗೆ ಮೈಸೂರು ಅರಮನೆಯಲ್ಲಿ ಬೇರೆ ಕಡೆಯಿಂದ ಬಂದ ಜಟ್ಟಿಗಳಿಗೂ ಪ್ರ ಅವಕಾಶ ಕೊಡ್ತಿದ್ದರು ಸ್ಪರ್ಧೆ ಮಾಡುವುದಕ್ಕೆ ಸಂಗೀತಗಾರರಿಗೆ ನೃತ್ಯಗಾರರಿಗೆ ಅದೇ ರೀತಿಯಲ್ಲಿ ಉತ್ಸವ ನಡೀತಾ ಇದೆ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ಒಬ್ಬ ದುಷ್ಟ ಇದ್ದ ತೇಷಾಮೇಕೋ ಮಹಾನಾಸೀತಿ ಸರ್ವಮಲ್ಲಾನಥಾಹ್ವಯತಿ ಅವನು ಎಂಥ ಜಟ್ಟಿ ಅಂದರೆ ಮಲ್ಲ ಮಲ್ಲಯುದ್ಧ ಹೀಗೆಲ್ಲ ಅನೇಕ ಹೇಳ್ತಾರೆ ಮಲ್ಲಯುದ್ಧದಲ್ಲಿ ಎರಡು ವಿಧ ನಿಯೋಧನ ಮತ್ತು ಪ್ರಾಣಾಂತಿಕ ತೇಷಾಮೇಕೋ ಮಹಾನಾಸೀತಿ ಸರ್ವಮಲ್ಲಾನಥಾಹ್ವಯತಿ ಒಬ್ಬ ಉಳಿದವರಿಗೆಲ್ಲ ಸವಾಲು ಹಾಕಿದ ಯಾರು ಬರ್ತೀರಿ ನನ್ನ ಜೊತೆ ಯುದ್ಧ ಮಾಡಿ ತೂಷ್ಣೀಮಾ ಸಂತತೋ ರಾಜ ಕ್ರೋಧ ವಿಷ್ಣವು ವಾಚಃ ಅವನ ಹೆಸರು ಜೀಮೂತ ಅಂತ ಅವನ ಹೆಸರನ್ನು ಕೇಳಿ ನಡಿಗೆ ಹೋಗ್ತಿದ್ರು ಯಾಕೆಂದರೆ ಅವನ ಜೊತೆಲಿ ಯುದ್ಧ ಮಾಡಿದರೆ ಸೋತವನು ಕೊಂದೆ ಹಾಕ್ಬಿಡ್ತಿದ್ದ ಅವನು ಮಲ್ಲ ಯುದ್ಧದಲ್ಲಿ ಎರಡು ವಿಧ ನಿಯೋಧನ ಪ್ರಾಣಾಂತಿಕ ಮಾರಣವರ್ಜಂ ಮಲ್ಲ ಯುದ್ಧಂ ಮಲ್ಲರು ಝಲ್ಲರು ಅಂತಾರೆ ಝಲ್ಲಾಹ ಲಗುಡಯೋಧಿನ ದಿನ ಕೋಲ್ ವರ್ಸೆ ತೋರೋರು ಮಲ್ಲರು ಬಾಹು ಪ್ರದರ್ಶನ ಮಾಡುವವರು ಕೊಲ್ಲದೆ ರಂಜನೆಗೋಸ್ಕರ ಕೈ ಕುಸ್ತಿ ಪಟು ಪಟ್ಟು ಹಾಕಿ ಮಾಡುವವರು ಇವತ್ತೆಲ್ಲ ಕುಸ್ತಿ ಪಟುಗಳ ಉತ್ಸವ ನಡೆಯುತ್ತಲ್ಲಲ್ಲಿಯೇ ಭಯಂಕರ ಅಂತ ನೀವು ಹೇಳಿದರು ಆ ಮಲ್ಲಯುದ್ಧದಲ್ಲಿ ಬೆನ್ನು ತೋರಿಸುವುದು ಅಂತ ಒಂದು ಹೇಳ್ತಾರೆ ಬೆನ್ನಾಗಿಬಿಟ್ಟಾದ ಸೋತ ಅಂತ ಬೆನ್ನು ತೋರಿಸದೆ ಕೆಳಗೆ ಬಿದ್ದರು ಪಟ್ಟು ಬಿದ್ದರು ಆ ಎದುರಾಳಿಗೆ ಬೆನ್ನು ತೋರಿಸದೆ ತಾನು ಗೆಲ್ಲಬೇಕು ಅನ್ನೋದು ಯಾವನು ಬೆಲ್ಲು ತೋರಿಸ್ತಾನೆ ಸತ್ತ ಅಂತ ಅರ್ಥ ಪ್ರಾಣಾಂತಿಕ ತಲೆಯನ್ನೇ ಒಡೆದು ಬಿಡುವುದು ಕೈಕಾಲು ಮುರಿದು ಬಿಡುವುದು ಇದು ಎರಡನೇ ರೀತಿ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ಯಾವನು ಆ ರೀತಿ ಕೊಲ್ಲಲ್ಪಡ್ತಾರೆ ಅವನಿಗೆ ಮೋಕ್ಷವಿಲ್ಲ ಅಂತ ಬಾಹುಯುದ್ಧಮ್ಯಮಲ್ಲಾನ ಅಶಸ್ತ್ರಂ ಋಷಿ ವಿಸ್ಮೃತಂ ಶಸ್ತ್ರವಿಲ್ಲದೆ ಯುದ್ಧ ಮಾಡಬೇಕು ಮೃತಸ್ಯ ತಸ್ಯ ನ ಸ್ವರ್ಗಂ ಯಶೋ ನೇಹ ಅಪಿ ವಿದ್ಯತೆ ಇಲ್ಲಿಯೂ ಕೀರ್ತಿ ಇಲ್ಲ ಸೋತ್ ಹೋಗ್ಬಿಟ್ಟ ಅಲ್ಲಿ ಸತ್ತು ಹೋದ ಅಂತ ಅಲ್ಲಿ ಮೋಕ್ಷವಿಲ್ಲ ಇಂಥದ್ದು ಭಯಂಕರ ಜಟ್ಟಿ ನಮ್ಮ ಆಸ್ಥಾನದಲ್ಲಿ ಯಾರಿದ್ದಾರೆ ಅವನ ಜೊತೆಲಿ ಯುದ್ಧ ಮಾಡಿ ಒಬ್ಬರು ಮುಂದಕ್ಕೆ ಬರಲಿಲ್ಲ ಬಹಳ ಖಿನ್ನನಾದ ವಿರಾಟ್ ರಾಜ ಏನು ನಮ್ಮ ಅನ್ನ ತಿಂದು ನಮ್ಮ ಆಸ್ಥಾನ ಜಟ್ಟಿಗಳು ಯಾರೂ ಮುಂದೆ ಬರಲಿಲ್ವಲ್ಲ ಅಂದಾಗ ಪಕ್ಕದಲ್ಲಿ ಕೂತಿದ್ದ ಕಂಕಭಟ್ಟ ಯುಧಿಷ್ಠಿರ ಮೆಲ್ಲನೆ ವಿರಾಟನ ಕಿವಿಯಲ್ಲಿ ಹೇಳಿದ ನಮ್ಮ ಅಡುಗೆ ಮನೆಯಲ್ಲೊಬ್ಬ ಇದ್ದಾನಲ್ಲ ಹೊಸದಾಗಿ ವಲ್ಲವ ಅಂತ ಅವನು ಬಾಹು ಯುದ್ಧ ಮಲ್ಲ ಯುದ್ಧ ಚೆನ್ನಾಗಿ ಬಲ್ಲವನು ನಾನು ನೋಡಿದ್ದೇನೆ ಅವನನ್ನು ಹಿಂದೆ ಈ ಮಲ್ಲನ ಗರ್ವವನ್ನು ಇಳಿಸ್ತಾನೆ ಅವನು ಅಸ್ತಿ ಮಲ್ಲೋ ಮಹಾರಾಜ ಮಯಾ ದೃಷ್ಟೋ ಇದಿಷ್ಟಿದೆ ಅನೇನ ಸಹ ಮಲ್ಲೇನ ಯೋದ್ಧುಂ ಶಕ್ನೋತಿ ಭೂಪತೆ ಯೋಸೌ ಮಲ್ಲೋ ಮಯಾ ದೃಷ್ಟ ಪೂರ್ವಂ ಯುಧಿಷ್ಠಿರೆ ಪುರೇ ಸೋಯಂ ಮಲ್ಲೋ ವಸತ್ಯೇಶ ರಾಜನ್ ತವ ಮಹಾನಸೆ ಅವನು ಎಲೆ ಮುಚ್ಚಿದ ಹಣ್ಣಿನಂತೆ ಕಾಯಿಯಂತೆ ಬೂದಿ ಮುಚ್ಚಿದ ಕೆಂಡದಂತೆ ಮಲ್ಲವಿದ್ಯೆ ಪ್ರದರ್ಶನ ಮಾಡ್ತಾ ಇಲ್ಲ ಸುಮ್ಮನೆ ಆನೆಗೇನೆ ಪಳಗಿಸ್ತಾ ಇದ್ದಾನೆ ಅವನಿಗೊಂದು ಅವಕಾಶವನ್ನು ಕೊಟ್ಟು ನೋಡಿ ಅಂತ ಹೇಳಲಾಗಿ ಕರ್ಷಿದ ಅವನನ್ನು ತತಸ್ತು ವೃತ್ರ ಸಂಕಾಶಂ ಭೀಮೋ ಮಲ್ಲಂ ಸಮಾಹ್ವಯತೆ ಕಚ್ಚೆ ಕಟ್ಟಿಕೊಂಡು ಭೀಮಸೇನ ರಂಗಭೂಮಿಗೆ ಬಂದಿದ್ದಾನೆ ಏನು ಸಾವಿರ ಸಾವಿರ ಜನ ಸೇರಿದ್ದಾರೆ ಮೈಗೆಲ್ಲ ಮಣ್ಣನ್ನು ಬಳಕೊಂಡು ಜೀಮೂ ತನಗೆ ಹೇಳಿದ ಇಲ್ಲ ನೀಗಲ್ಲಬೇಕು ಅಥವಾ ನೀ ಸಾಯಬೇಕು ಅಂತ ಹೇಳಿ ಅವನು ನೋಡಿ ನಗುತ್ತಾನೆ ಜೀಮೂತ ಅಡುಗೆ ಮಾಡು ನಿನಗೆಲ್ಲ ಬರುತ್ತೆ ಯುದ್ಧ ಅಂತ ಮತ್ತಾಯು ಮಹಾಕಾಯವು ವಾರಣವು ಷಷ್ಠಿಹಾಯನವು ಹಾಯನವು ಆನೆ ಸಾವಿರ ವರ್ಷ ಬದುಕುತ್ತೆ ಅಂತಾರೆ ಅರವತ್ತು ವರ್ಷದ ಆನೆಗೆ ಆರು ವರ್ಷದ ಆನೆಗೆ ಪ್ರಾಯವಾದದಕ್ಕೆ ಮದ ಚೆನ್ನಾಗಿ ಬಂದಿದ್ದು ಗಟ್ಟಿ ಇರುತ್ತಂತೆ ಅಂಥ ಆನೆಗಳಂತೆ ಹೊಡೆದಾಡ್ತಾ ಇದ್ದಾರೆ ಅದರಲ್ಲಿ ಕೃತ ಪ್ರತಿಕೃತೈ ಚಿತ್ರೈ ಬಾಹುವಿ ಸುಸಂಕಟೈ ಸನ್ನಿಪಾತವು ಕ್ಷೇಪಣೈಹಿ ಮುಷ್ಟಿ ವರಾಹೋದ್ಭೂತ ನಿಸ್ವನೈ ಹಂದಿಗಳು ಯುದ್ಧ ಮಾಡುವಾಗ ಗುರುಗುರು ಅನ್ನುವಂತೆ ಆ ಮುಷ್ಟಿ ಹಿಡಿತಿದ್ದೇನು ಶಬ್ದ ಮಾಡ್ತಿದ್ದಿದ್ದೇನು ಉಸಿರು ಬಿಡ್ತಿದ್ದೇನು ತಲೈಹಿ ವಜ್ರನಿಪಾತ ಇಷ್ಟ ಮುಷ್ಟಿ ಕಟ್ಟುವುದಂದ್ರೇನು ಅಂಗುಳಿ ಈ ದೊಡ್ಡ ಹೆಬ್ಬೆರಳನ್ನು ಒಳಗಿಟ್ಟು ಬಾಕಿ ಮುಷ್ಟಿಯನ್ನು ಕಟ್ಟಿ ಹಾಕಿದರೆ ಅದಕ್ಕೆ ವಜ್ರಮುಷ್ಟಿ ಅಂತ ಹೆಸರು ಆ ನಾನಾ ರೀತಿಯ ಮುಷ್ಟಿಗಳನ್ನು ಮಾಡುವುದು ಹೇಳಿದ್ದಾರೆ ಆ ಯುದ್ಧದಲ್ಲಿ ಕ್ರಮೇಣ ಜೀಮೂತನ ಶಕ್ತಿ ಕಡಿಮೆಯಾಗ್ತಾ ಬಂತು ಚಕರ್ಷ ಭೀಮೋ ಮಲ್ಲಮ್ಮ ಮಿತ್ರ ಎಳೆದಾಡ್ತಾನೆ ಕಾಲು ಹಿಡ್ಕೊಂಡು ಆ ರಂಗಭೂಮಿಯಲ್ಲಿ ರಣಭೂಮಿಯಲ್ಲಿ ಆಮೇಲೆ ಅವನನ್ನು ಗುರುದಿನಿಂದ ಹೊಡೆದು ನಿನ್ನದಂತಮ್ಮ ಅದಂತಮ್ಮ ಭಿಕ್ರೋಶನ್ನಿ ವಾರಣಂ ಅವನನ್ನು ಹಿಂಡಿ ಮುದ್ದೆ ಮಾಡ್ತಾನೆ ಭೀಮಸೇನ ಹೇಗೆ ಮಾಡ್ದ ಪ್ರತ್ಯಪಿಂಶನ್ನಿ ಮಹಾಬಾಹು ಮಲ್ಲಂ ಭುವಿ ವಿಕೋದರ ಪ್ರತ್ಯಪಿಂಶತಿ ಪೇಷಣ ಮಾಡಿಬಿಟ್ಟ ಪೇಸ್ಟ್ ಮಾಡಿಬಿಟ್ಟ ತಲೆ ಕಾಲು ಈ ಹೊಟ್ಟೆ ಎರಡು ಕಡೆ ಟೆಲಿಸ್ಕೋಪಿಕ್ ಮಾಡಿ ಉಂಡೆ ಮಾಡಿ ಕಟ್ಟಿ ಹಾಕಿದ್ದಾನೆ ಕೀಚಕನನ್ನು ಹಾಕಿ ಕೊಲ್ತಾನೆ ಮುಂದೆ ಹತ್ತು ಸಾವಿರ ಆನೆಗಳ ಶಕ್ತಿ ಇತ್ತು ಭೀಮಸೇನನಿಗೆ ಒಂದು ಉಂಡೆ ಮಾಡಿ ಹಾಕಿದರೆ ಅವನ ಮುಖ ಎಲ್ಲಿ ಕಣ್ಣೆಲ್ಲಿ ಕಾಲೆಲ್ಲಿ ಹೊಟ್ಟೆಯಲ್ಲಿ ಗಂಟ್ಲೆಯಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ ಜೀಮೂತನೆಂಬವನು ಸತ್ತು ಬಿದ್ದ ಏನು ಚಪಾಳೆ ಹಾಕ್ತಿದ್ದಾರೆ ಜನಗಳು ಬಹಳ ಆಶ್ಚರ್ಯವಾಯಿತು ವಿರಾಟ್ ರಾಜನಿಗೆ ಭಯವೂ ಆಯಿತು ಆಹಾ ಇಂಥವನೊಬ್ಬ ನಮ್ಮಲ್ಲಿದ್ದಾನೆ ಗೊತ್ತೇ ಇರಲಿಲ್ವಲ್ಲ ಅಂತ ಅದರ ಮಧ್ಯದಲ್ಲಿ ದ್ರೌಪದಿ ದೇವಿ ಕೂಡ ಸೈರಂಧ್ರಿ ರಹಸ್ಯದಲ್ಲಿ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಬಂದು ನಿಂತು ತನ್ನ ಗಂಡ ಭೀಮನಿಗೇನು ಘಾಸಿ ಆಗುತ್ತೆ ಅಂತ ಗಾಬರಿಯಿಂದ ಉಸಿರು ಹಿಡ್ಕೊಂಡು ನೋಡ್ತಿದ್ಲು ಅದನ್ನು ಇತರ ಸ್ತ್ರೀಯರು ಗಮನಿಸಿದ್ದಾರೆ ಹಾಗಿದ್ರೆ ಅವರವ್ರಿಗೇನೋ ಸಂಬಂಧ ಇರಬೇಕು ಗುಸುಗುಸು ಮಾತು ಬರ್ತದೆ ಅದನ್ನು ದ್ರೌಪದಿ ಕೇಳ್ತಾಳೆ ಕೀಚಕವಧೆಗೆ ಮುಂಚೆ ಇದನ್ನೆಲ್ಲ ಹೋಗಿ ಹೇಳ್ತಾಳೆ ಗಂಡನಿಗೆ ಏನು ಚಿತ್ರ ಕೊಟ್ಟಿದ್ದ ನೋಡಿ ವೇದಿವ್ಯಾಸರು ದ್ರೌಪದಿ ಪ್ರೇಕ್ಷತಾನ್ ಸರ್ವಾನ್ ಕ್ಲಿಶ್ಯಮಾನಾನ್ ಮಹಾರಥಾನ್ ನಾತಿ ಪ್ರೀತಮನಾರಾಜನ್ ನಿಶ್ವಾಸ ಪರಮಾಭ ನಿಶ್ವಾಸ ಪರಮಾಭವತಿ ಪ್ರತಿನಿತ್ಯವೂ ತನ್ನ ಗಂಡನ ನೋಡ್ತಾಳೆ ಏನು ವೇಷ ಧರ್ಮರಾಜಂದು ಸನ್ಯಾಸಿ ವೇಷ ಜೂಜಾಟಕ್ಕೆ ಬಿದ್ದಿದ್ದಾನೆ ಒಂದು ವರ್ಷ ಜೂಜಾಡಬೇಕು ಅರ್ಜುನಂತ ಮಹಾವೀರ್ನಿಗೆ ಲಂಗ ಹಾಕಿಸ್ತು ವಿಧಿ ಅಯ್ಯೋ ಹಣೆ ಬರಹವೇ ನಕುಲನ್ನು ನೋಡ್ತಾಳೆ ಸಹದೇವನ್ನು ನೋಡ್ತಾಳೆ ಯಜಮಾನರು ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ ಭೀಮನನ್ನು ನೋಡ್ತಾಳೆ ಅಯ್ಯೋ ವಿಧಿಯೇ ಎಂಬುದಾಗಿ ಪ್ರತಿನಿತ್ಯವೂ ಇಡ್ತಾ ಇದ್ಲು ಈಗ ಜೀಮೂತವಧಿಯಾಗಿ ಹೋಯಿತು ಇದು ಒಂದೇ ಒಂದು ಅಧ್ಯಾಯಕ್ಕೆ ಒಂದು ಪರ್ವ ಅಂತ ಹೇಳ್ತಾರೆ ಇನ್ನು ಕೀಚಕವಧ ಆರಂಭವಾಗುತ್ತೆ ಈ ಕಡೆಯಲ್ಲಿ ಒಂದು ವರ್ಷದ ಅಜ್ಞಾತವಾಸದಲ್ಲಿ ನಾಲ್ಕು ತಿಂಗಳು ಮುಗಿಯಿತು ಜೀಮೂತ ಸತ್ತ ಇನ್ನೂ ಆರು ತಿಂಗಳು ಮುಗಿಯಿತು ಇವೆಂಟ್ ಫುಲ್ ಏನೂ ನಡೆಯಲಿಲ್ಲ ಹತ್ತು ತಿಂಗಳು ಮುಗಿದು ಹೋಯಿತು ಇನ್ನು ಉಳಿದಿದ್ದು ಎರಡು ತಿಂಗಳು ಆ ಎರಡು ತಿಂಗಳಲ್ಲಿ ಎರಡು ದೊಡ್ಡ ಗಂಡ ಅಂತ ಒಂದು ಕೀಚಕಂದು ಒಂದು ಉತ್ತರ ಗೋಗ್ರಹಣದ್ದು ಉಸಿರು ಹಿಡಿದು ಕೇಳಬೇಕಾದ ಕಥೆಗಳು ಹಾಗೆ ಗೊತ್ತು ಹತ್ತು ತಿಂಗಳು ಹೊಸಮಾನೇಶು ಪಾರ್ಥೇಶು ಮತ್ಸ್ಯಸ್ಯ ನಗರೇ ತದಾ ಮಹಾರಥೇಶು ಛನ್ನೇಶು ಮಾಸ ದಶ ಸಮಾಯು ಫಿಗರ್ ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ದಿವಸ ದ್ರೌಪದಿ ದೇವಿ ತನ್ನ ಒಡತಿ ಸುದೇಶ್ನೆಯ ಮನೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಬಟ್ಟೆ ತೊಗೊಂಬರೋದು ಯಾರು ತಲೆ ಬಾಚಬೇಕು ಎಣ್ಣೆ ಎಣ್ಣೆ ಭಾಷಣೆಗೆ ಸಿದ್ಧ ಮಾಡ್ತಿರುವಾಗ ಅಕಸ್ಮಾತ್ತಾಗಿ ಆ ಅರಮನೆಗೆ ಸುದೇಷ್ಣೆಯ ತಮ್ಮ ಕೀಚಕ ಅಲ್ಲಿಗೆ ಬಂದ ಕೀಚಕ ಅಂದರೆ ಯಾರು ಕೀಚಕ ಶಬ್ದಕ್ಕೆ ಬಿದಿರುಮೆಳೆ ಅಂತ ಒಂದರ್ಥ ಇದು ಒಂದು ವಂಶದ ಹೆಸರು ಇವನು ಕೇಕಯ ರಾಜನ ವಂಶದಲ್ಲಿ ಬಂದವನು ರಾಜಕನ್ಯಾಸುತ ಇಲ್ಲಿ ಮಾಧವಿ ಮಾಳವಿ ವಿರಾಟನ ಕಥೆ ಹೇಳ್ತಾ ಇದ್ದೇವೆ ವಿರಾಟ್ ರಾಜನಿಗೆ ಎರಡು ಮೊದಲನೇ ಮೊದಲನೇವಳು ಮಾಧವಿ ಸತ್ತು ಹೋಗಿದ್ದು ಎರಡನೇವಳು ಇವಳೆ ಸುದೇಶನೇ ಅಥವಾ ಮಾಳವಿ ಮಾಳವ ದೇಶದವಳು ಆ ಮೊದಲನೇ ಹೆಂಡತಿಗೆ ಸಂಬಂಧಪಟ್ಟ ಹಾಗೆ ಕೀಚಕ ಅವನಿಗೆ ನೂರು ಜನ ಉಪಕೀಚಕರು ವಿರಾಟನ ಹತ್ತು ತಮ್ಮಂದರು ವಿರಾಟನ ವಂಶ ಎಲ್ಲ ಕೊಡ್ತಾರೆ ಉಪಕೀಚಕರು ಆ ಮೊದಲನೇ ಹೆಂಡತಿ ತಮ್ಮ ಅಂದರೆ ಶಾಲ ಭಾವಮೈದ ಅವನು ಬಂದವನು ನೋಡಿದ ದ್ರೌಪದಿ ಅಕಸ್ಮಾತ್ ಆಗಿ ಕಣ್ಣಿಗೆ ಬಿದ್ದುಬಿಟ್ಲು ಹತ್ತು ತಿಂಗಳು ಅವನ ಕಣ್ಣಿಗೆ ಬೀಳದೇ ಪರಮಾಶ್ಚರ್ಯ ತಸ್ಮಿನ್ ವರ್ಷೇ ಗತಪ್ರಾಯೇ ಕೀಚಕಸ್ತು ಮಹಾಬಲ ಸೇನಾಪತಿ ವಿರಾಟಸ್ಯ ವಿರಾಟ್ ರಾಜನ ಸಮಸ್ತ ಸೈನ್ಯವು ಈ ಕೀಚಕನಲ್ಲಿ ವಶವಾಗಿತ್ತು ಇವನೇ ಸೇನಾಪತಿ ಇವನೇ ಪ್ರಬಲ ರಾಜಕಾರಣಿ ಹೆಸರಿಗೆ ಅವನ ದೊರೆ ಮುದುಕ ಇವನು ಹೇಳಿದ್ರೆ ಕೂತ್ಕೊಂಡ್ರು ಕೂತ್ಕೋಬೇಕು ಹೇಳಂದ್ರೆ ಹೇಳಬೇಕು ರಾಜಕರ್ತಾರರು ಅಂತಿರ್ತಾರೆ ಎಷ್ಟೋ ಕಡೆ ಇಲ್ಲಿ ಒಂದು ರಾಷ್ಟ್ರ ಅಧ್ಯಕ್ಷರು ಅಂತಿರ್ತಾರೆ ಅದ ಮೇಲೆ ಪಾರ್ಟಿ ಪ್ರೆಸಿಡೆಂಟ್ ಇರ್ತಾರೆ ಕೆಳಗಡೆ ಪ್ರೈಮ್ ಮಿನಿಸ್ಟರ್ ಅಂತಿರ್ತಾರೆ ಯಾರು ಪ್ರಬಲರು ಅಂದ್ರೆ ಅವರವರ ವರ್ಚಸ್ಸಿನ ಮೇಲೆ ಹೋಗುತ್ತೆ ಹೇಳೋಕ್ಕಾಗೋಲ್ಲ ಕೀಚಕ ಮಹಾಪ್ರಬಲ ಅದಕ್ಕೋಸ್ಕರವಾಗಿ ಮಲ್ಲಯುದ್ಧವನ್ನು ಬಲ್ಲವನು ಸೇನಾ ಯುದ್ಧವಲ್ಲವನು ತುಂಬ ಸ್ತ್ರೀ ಚಾಪಲ್ಯವಿದ್ದವನು ದುರಾಚಾರದಲ್ಲಿದ್ದವನು ಅವನ ತಂಟೆಗೆ ಯಾರು ಹೋಗ್ತಾ ಇರಲಿಲ್ಲ ಈ ಈ ವಿರಾಟನ ರಾಜ್ಯ ಸುಸ್ಥಿತಿಯಲ್ಲಿದ್ದದ್ದಕ್ಕೆ ಕೀಚಕ ಕಾರಣ ಶತ್ರುಗಳು ಬರ್ತಾ ಇರಲಿಲ್ಲ ಅಂಥವನು ಎಷ್ಟೊಂದು ದುರ್ವೃತ್ತಿಯಲ್ಲಿ ನಡ್ಕೊಂಡ್ರೂ ಅಧಿಕಾರದ ಬಲ ಅಂತ ಒಂದಿರುತ್ತೆ ಯಾರೂ ಏನೂ ಮಾಡೋದಿಲ್ಲ ಅಂತ ಕೇಳಿದ್ದೇವೆ ಅವನು ನೋಡಿಬಿಟ್ಟ ತಾನ್ ದೃಷ್ಟ ದೇವಗರ್ಭಾವಾಂ ಚರಂತೀಂ ದೇವತಾಮಿವ ಕೀಚಕ ಕಾಮಯಾಮಾಸ ಕಾಮಬಾಣ ಪ್ರಪೀಡಿತ ಈ ಕಥೆ ಏನು ಹೇಳ್ಕೊಡುತ್ತೆ ಅಂದರೆ ಇದರ ತತ್ವ ಏನು ಹೇಳಿ ಕಾಮಕ್ರೋಧಗಳು ಎಷ್ಟು ದಿವಸದಿಂದ ಇವೆ ಜಗತ್ತಲ್ಲಿ ಅಂದರೆ ಯಾರು ಉತ್ತರ ಹೇಳಬೇಕು ಜಗತ್ತು ಹುಟ್ಟಿದ ದಿವಸದಿಂದ ಇದೆ ಅರಮನೆಯಲ್ಲೆಲ್ಲ ಒಳ್ಳೆಯವರೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಧಿಕಾರ ಕೈಗೆ ಬಂದವನು ಏನು ಮಾಡಿದ್ರು ಜೀರ್ಣಿಸ್ಕೊಳ್ತಾನೆ ಊರ್ಜಿತವಾಗುತ್ತೆ ಎಷ್ಟೊಂದು ಜನ ಸ್ತ್ರೀಯರ ಸಹವಾಸವನ್ನು ಮಾಡ್ಬೋದು ಎಲ್ಲ ಮೊಘಲರ ಕಥೆಗಳಲ್ಲಿ ಕೇಳಿದ್ದೇವೆ ಪಾಳೆಗಾರರ ಕಥೆಗಳಲ್ಲಿ ಕೇಳಿದ್ದೇವೆ ರಾಜವಂಶಸ್ಥರ ಕಥೆಗಳಲ್ಲೆಲ್ಲ ದುಷ್ಟರಾಜರ ಕಥೆಗಳನ್ನು ಕೇಳಿದ್ದೇವೆ ಅವತ್ತವನು ಅವನು ಬಂದವನೇ ಬಿರು ಬಿರು ಬಿರು ನೋಡುತ್ತಿದ್ದಾನೆ ಇವಳನ್ನು ದ್ರೌಪದಿಯನ್ನು ಸೋದರಿಗೆ ಹೇಳಿದ ಏ ಸುದೇಶ್ನೆ ಇವಳನ್ಯಾಕೆ ನಾ ಮೊದಲೇ ನೋಡಲಿಲ್ಲ ನೇಯಮ್ಮಯ ಜಾತುಪುರೇಹ ದೃಷ್ಟ ರಾಜ್ಞೋ ವಿರಾಟಸ್ ನಿವೇಶನೇ ಶುಭ ನೀನು ಹೇಳಲಿಲ್ಲ ನನಗೆ ಇವಳೊಬ್ಬಳು ಬಂದಿದ್ದಾಳೆ ಅಂತ ರೂಪೇಣ ಚ ಮಾಂ ಮಾಂಭೃಷಂ ಗಂಧೇನ ಜಾತ ಮದಿರೇವ ಭಾಮಿನಿ ಎಂಥ ಹೀನೋಪಮೆ ರಾಮಾಯಣದಲ್ಲಿ ಕೈ ಕೈ ಹೇಳುವ ಉದಾಹರಣೆ ಇದು ಗಂಧೇನ ಜಾತ ಮದಿರೆ ಮದಿರ ಅಂದರೆ ಹೆಂಡ ಹೆಂಡವನ್ನು ಮರದಿಂದ ಇಳಿಸಿ ಎಷ್ಟೋ ದಿವಸ ಇಟ್ಟ ಮೇಲೆ ಅಂಗಡಿಲಿ ಮಾರುವ ಈ ಮದ್ಯ ಬಾಟ್ಲಿ ಮದ್ಯಗಳಲ್ಲಿ ವಾಸನೆ ಇರೋದಿಲ್ಲ ಆಗ ತಾನೇ ಮರದಿಂದ ಇಳಿಸಿದ್ರಲ್ಲಿ ಒಂದು ಹುಳಿ ಜೊತೆಗೆ ವಾಸನೆ ಇರ್ತದಲ್ಲ ಈ ದ್ರೌಪದಿಯ ರೂಪ ವಾಸನೆ ಕೂಡಿದ ಹೆಂಡದಂತೆ ನನಗೆ ಬಹಳ ರುಚಿಕರವಾಗಿದೆ ಅಂತ ಹೇಳ್ತಾ ಅಂದ್ರೆ ಅವನ ಚರಿತ್ರೆ ಆಗಿದೆ ನೋಡಿಕೊಳ್ಳಿ ಹೆಂಡಕ್ಕೆ ಹೋಲಿಸ್ತಾ ಇದ್ದಾನೆ ದ್ರೌಪದಿ ದೇವಿಯನ್ನು ಪ್ರಜ್ಜಗ್ರ ರೂಪ ಮಾಮಿಯಂ ಇದಕ್ಕೆ ನನ್ನಲ್ಲಿ ಮನ್ಮಥಾಂಕುರವಾಗಿದ್ದಾನೆ ಚಿತ್ತಂ ಹಿ ನಿರ್ಮಥ್ಯ ಕರೋತಿ ಮಾಂ ವಶೇ ನಚಾನ್ಯತಿ ಔಷಧಮಸ್ತಿ ಮೇಮತಂ ಇವಳನ್ನು ನನಗೆ ಒಳಗು ಮಾಡುವುದರ ಹೊರತು ನಾನು ಬದುಕಲಾರೆ ಆದ್ದರಿಂದ ಅಕ್ಕ ಹೇಗಾದರೂ ಮಾಡಿ ನನಗೆ ಇವಳನ್ನು ವಶ ಮಾಡಿಕೊಡು ನಿನ್ನ ಕಾಳಿಗೆ ಬೀಳ್ತೇನೆ ಇವಳನ್ನು ನೋಡಿದ ಮೇಲೆ ಇತರ ಸ್ತ್ರೀಯರೇ ನನಗೆ ಪ್ರೀತಿ ಬರ್ತಾ ಇರಲಿಲ್ಲ ಅಯುಕ್ತ ರೂಪಂ ಹಿ ಕರೋತಿ ಕರ್ಮತೆ ನೀ ಕೊಟ್ಟಿರೋ ಕೆಲಸ ಸರಿ ಇಲ್ಲ ಇವಳಿಗೆ ಇಂಥ ಉತ್ತಮ ಜಾತಿ ನೋಡೋಕೆ ಇಷ್ಟು ಚೆನ್ನಾಗಿರೋವಳಿಗೆ ಬರೀ ತಲೆ ಬಾಚೋ ಕೆಲಸ ಎಣ್ಣೆ ಗಿಣ್ಣೆ ಹಚ್ಚುವುದು ಸೀರೆ ಉಡಿಸೋದು ಅದಲ್ಲ ನನ್ನನ್ನು ಪಟ್ಟದ ರಾಣಿಯಾಗಿ ಮಾಡ್ಕೊಳ್ತೇನೆ ಅವಳನ್ನು ನನಗೆ ಒಳಗೆ ಮಾಡಬೇಕು ಅಂದಾಗ ಸುದರ್ಶನ ಹೇಳ್ತಾಳೆ ಅಯ್ಯೋ ನಾನು ಅವಳಿಗೆ ಮಾತು ಕೊಟ್ಟಿದ್ದೇನಪ್ಪ ಅವಳು ಗಂಧರ್ವ ಪತ್ನಿ ನಮ್ಮನ್ನು ಆಶ್ರಯ ಮಾಡಿದ್ದಾಳೆ ಮತ್ತು ಇಷ್ಟು ದಿವಸ ನೋಡಿದ್ದೇನೆ ಶುಭಾಚಾರದಲ್ಲಿದ್ದಾಳೆ ಯಾವ್ದಾದ್ರು ಬೇರೆ ಪುರುಷನ ನೋಡಿ ಮನಸ್ಸು ಚಪಲವಾಗಿದ್ದರೆ ಇವನ ಹತ್ರ ಹೋಗು ಅಂತ ಹೇಳ್ಬೋದು ಆದರೆ ಏನೂ ಇಲ್ಲ ಶುಭಾಚಾರ್ಯ ಅವಳು ಮನುಷ್ಯ ಅಂತ ತಿಳ್ಕೋಬೇಡ ಆದ್ದರಿಂದ ಅವಳು ತಂಟೆಗೆ ಹೋಗಬೇಡ ಅಂತ ಬುದ್ಧಿ ಹೇಳ್ತಾಳೆ ಎನ್ನುವುದು ಒಂದು ಭಾಗದ ಕಥೆ